ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಬೀಗಿತ್ತಿ ಜಾಣೆ ನಂಬಿಗಯ್ಯ ಕೋಣ ಬೀಗಿತ್ತಿ ಜಾಣೆ ನಂಬಿಗಯ್ಯ ಕೋಣ ಬೀಗಿತ್ತಿ ಮಲಗೋದು ಮಂಚದ ಮೇಲೆ ಬೀಗಿತ್ತಿ ಮಲಗೋದು ಮಂಚದ ಮೇಲೆ ಬೀಗಯ್ಯ ಮಲಗೋದು ಜಗಲಿ ಮೇಲೆ ಬೀಗಯ್ಯ ಮಲಗೋದು ಜಗಲಿ ಮೇಲೆ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಬೀಗಿತ್ತಿ ಕುಡಿಯೋದು ಕಾಫಿ ಟೀ ಕೋಕೋ ಬೀಗಿತ್ತಿ ಕುಡಿಯೋದು ಕಾಫಿ ಟೀ ಕೋಕೋ ನಂಬಿಗೈ ನಂಬಿಗಯ್ಯ ಕುಡಿಯೋದು ಹೆಂಡ ಸಾರಾಯ್ ನಂಬಿಗಯ್ಯ ಕುಡಿಯೋದು ನೀರು ಮಜ್ಜಿಗೆ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಬೀಗಿತ್ತಿ ತಿನ್ನೋದು ಸಣ್ಣಕ್ಕಿ ಅನ್ನ ಬೀಗಿತ್ತಿ ತಿನ್ನೋದು ಸಣ್ಣಕ್ಕಿ ಅನ್ನ ಬೀಗಯ್ಯ ತಿನ್ನೋ ರಾಗಿ ಮುದ್ದೆ ಬೀಗಯ್ಯ ತಿನ್ನೋದು ರಾಗಿ ಮುದ್ದೆ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಬೀಗಿತ್ತಿ ಓಡೋದು ರೇಷ್ಮೆ ಸೀರೆ ಬೀಗಿತ್ತಿ ಓಡೋದು ರೇಷ್ಮೆ ಸೀರೆ ಬೀಗಯ್ಯಾವುಡೋದು ಖಾದಿ ಪಂಚೆ ನಮ್ ಬೀಗಯ್ಯಾವುಡೋದು ಖಾದಿ ಪಂಚೆ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಬೀಗಿತ್ತಿ ಹೋಗೋದು ಕಾರಿನಾಗೆ ಹೋಗೋದು ಕಾರಿನಾಗೆ ನಂಬಿಗಯ್ಯ ಹೋಗೋದು ನಡಿಗೆಯಾಗೆ ನಂಬಿಗಯ್ಯ ನಡೆಯೋದು ನಡಿಗೆಯಲ್ಲೇ ಬೀಗಿತ್ತಿ ಜಾಣೆ ಬೀಗಯ್ಯ ಕೋಣ ಬೀಗಿತ್ತಿ ಜಾಣೆ ನಂಬಿಗಯ್ಯ ಕೋಣ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ